ನೋಡ್ರಣ್ಣ ಈ ಶೋಕು ಶೋಕಿಗಿಲ್ಲ ಬ್ರೇಕು ನೋಡ್ರಣ್ಣ ಈ ಶೋಕು ಈ ಶೋಕಿಗಿಲ್ಲ ಬ್ರೇಕು ಪಟ್ಟಣದ ಪೇಟೆಯಲ್ಲಿ ನೋಡಿ ತಲೆಗೆ ಬಂದಿತು ಹೇಳಬೇಕು ತಲೆಗೆ ಬಂದಿತು ಹೇಳಬೇಕು ಮುಖಕ್ಕೆ ಒಂದಿಂಚು ಪೌಡರು ಕಾಲಿಗೆ ಹೈ ಹೀಲ್ ಸ್ಲಿಪ್ಪರ್ ಮುಖಕ್ಕೆ ಒಂದಿಂಚು ಪೌಡರು ಕೈ ಕಾಲಿಗೆ ಕೈ ಹೀಲ್ ಸ್ಲಿಪ್ಪರು ಕಾಲಿಗೆ ಹೈ ಹೀಲ್ ಸ್ಲಿಪ್ಪರ್ ಕಾಲಿಗೆ ಹೈ ಹೀಲ್ ಸ್ಲಿಪ್ಪರು ವಾರಕ್ಕೆ ಮೂರು ಸಿನಿಮಾ ನೋಡಲು ಅಪ್ಪನು ಆದನ್ ಪಾಪರು ವಾರಕ್ಕೆ ಮೂರು ಸಿನಿಮಾ ನೋಡಲು ಅಪ್ಪನು ಆದನು ಪಾಪರು ಬ್ಯಾನಿಟಿ ಹೆಣ್ಣು ಧರಿಸಿದ ಟೈಟ್ ಪ್ಯಾಂಟು ಅದರ ಮೇಲೆ ಟೀ ಶರ್ಟು ಹೆಣ್ಣು ಧರಿಸಿದ ಟೈಟ್ ಪ್ಯಾಂಟು ಅದರ ಮೇಲೆ ಟೀ ಶರ್ಟು ಹೆಣ್ಣು ಗಂಡು ತಿಳಿಯಲಾರದೆ ಕೊಟ್ಟೆನು ದೇವರಿಗೆ ಕಂಪ್ಲೇಂಟು ಹೆಣ್ಣು ಗಂಡು ತಿಳಿಯಲಾರದೆ ಕೊಟ್ಟೆನು ದೇವರಿಗೆ ಕಂಪ್ಲೇಂಟು